ಸಂಗವಿರಲು ತೀರ್ಥವ್ಯಾಸತೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯೇತತೆ ಸತ್ಯವಂತರ ಸಂಗವಿರಲು ತೀರ್ಥವ್ಯಾಸತೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯೇತತೆ ತಾನು ಉಣದ ಪರರಿಗೆ ಕದ ಧನವಿದ್ಯಾತಕೆ ಮಾನಹೀನನಾಗಿ ಬಾಳುವ ಮನುಜನ್ಯಾತಕೆ ಜ್ಞಾನವಿಲ್ಲದೆ ನೂರು ಬದುಕಲೆ ಆತಗೆ ಮಾನಿನೀಯ ತರದ ಮೇಲೆ ಭೋಗವ್ಯಾತಕೆ ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ ಮಾತು ಕೆಳಗೆ ಮಲತು ನಡೆವ ಮಕ್ಕಳ್ಯಾತಕೆ ಪ್ರೀತಿ ಇಲ್ಲದ ಎಳೆಯಲಿಕ್ಕಿದ ಅನ್ನವ್ಯಾತಕೆ ನೀತಿ ಅರಿತು ನಡೆಯದಿರುವ ಬಂಡನ್ಯಾತಕೆ ಸೋತುವನಿಗೆ ಹೆದರಿ ನಡೆವ ಪುರುಷನ್ಯಾತಗೆ ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ ಸನ್ನೆಯರಿತು ನಡೆಯದಿರುವ ಸತಿಯು ಯಾತಕೆ ಮನ್ನನಿಂದ ನಡೆಸದಿರುವ ದೊರೆಯು ಯಾತಕೆ ಸನ್ನೆಯರಿತು ನಡೆಯದಿರುವ ಸತಿಯು ಯಾತಕೆ ಮನ್ನ ನಡೆಸದಿರುವ ದೊರೆಯು ಯಾತಕೆ ಮುನ್ನ ಕೊಟ್ಟು ಪಡೆಯದಿನ್ನು ಬಯಸಲ್ಯಾತಕೆ ಮುನ್ನ ಕೊಟ್ಟುದನ್ನು ಪಡೆಯಲು ಬಯಸಲ್ಯಾತಕೆ ಚೆನ್ನಾಗಿ ಕೆಶವನಲ್ಲದ ದೈವ ವ್ಯಾತಕೆ ಮುನ್ನ ಕೊಟ್ಟು ಜ್ಞಾನಿ ಆದ ಮೇಲೆ ಚಿಂತೆ ಯಾತಕ್ಕೆ